ಚೆನ್ನಪ್ಪ ಚೆನ್ನಿಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನ ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನ ಯಮವ್ವನ ಗುಡಿ ಮುಂದ ಒಬ್ಬ ಮುದುಕ ಕುಂತಿದ್ದ ಗಾಂಜಾ ತೆಗುತ್ತಿದ್ದ ಪಟಕ ಸುತ್ತಿದ್ದ ಹೊಯ್ಗೋಳ ಕೆರಿಯಾಗ ನೀರು ತರುವಾಗ ಕಲ್ಲ ಕಾಕೀತ ತಂಗಿ ಕೊಡವು ಒಡೆಗೀತ ಕಲ್ಲ ತಂಗಿ ಕೊಡವು ಒಡೆಯೂತ ಯವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ ಗೊತ್ತಿಲ್ಲೇನವ್ವ ತಂಗಿ ಶಿಶುನೊಳ ಚರಿಪಜ್ಜ ಗೊತ್ತಿಲ್ಲೇನವ್ವ ತಂಗಿ ಶಿಶುನೊಳ ಚರಿಪಜ್ಜ ಚಂದಕ ತಂದೇನೆ ತಂಗಿ ನೀರಿಗೆ ಬಂದೇನೆ ಚಂದಕ ತಂದೇನೆ ತಂಗಿ ನೀರಿಗೆ ಬಂದೇನೆ ತಂಗಿ ನೀರಿಗೆ ಬಂದೇನೆ ತಂಗಿ ನೀರಿಗೆ ಬಂದೇನೆ